ದೇವನದಂಥ ಸದತ್ತಿಗೆ ಬಿಡು ನನ್ನ ದೊರೆ ಮ್ಯಾಲ ನನ್ನ ಹೊರತು ಇನ್ನೊಂದು ಹೆಣ್ಣ ಮ್ಯಾಲೆಲ್ಲ ಇವಾಗ ಚಾಲ ಆ ದೇವನದಂಥ ದೊಡ್ಡತ್ತಿಗೆ ಬಿಡು ನನ್ನ ದೊರೆ ಮ್ಯಾಲ ನನ್ನ ಹೊರತು ಇನ್ನೊಂದು ಹೆಣ್ಣ ಮ್ಯಾಲಿಲ್ಲ ಇವಾಗ ಚಾಲ ರಾಮ ರಾಮನಂತೆ ಹೊಗಳೆ ಹೊಗಳುತ್ತಾರೆ ರಾಮನೇನು ಶುದ್ಧ ರಾಮ ರಾಮನಂತೆ ಹೊಗಳೆ ಹೊಗಳುತ್ತಾರೆ ರಾಮನೇನು ಶುದ್ಧ ಯಾರ ಮಾತ ಕೇಳಿ ತನ್ನ ಸತಿಯನ್ನು ಅಡವಿಗೆ ಅಟ್ಟಿದ್ದ ಯಾರ ಮಾತ ಕೇಳಿ ತನ್ನ ಸತಿಯನ್ನು ಅಡವಿಗೆ ಅಟ್ಟಿದ್ದ ಆ ದೇವನದಂಥ ಬಿಡು ನನ್ನ ಮ್ಯಾಲ ನನ್ನ ಹೊರತು ಇನ್ನೊಂದು ಹೆಣ್ಣ ಮ್ಯಾಲಿಲ್ಲ ಇವಾಗ ಕಾಲ ಬ್ರಹ್ಮದೇವನಂತೆ ಬಹಳ ಹಿರಿಯನಂತೆ ಬುದ್ಧಿ ಐತ ಅವಾಗ ಮೂರು ಜನ ಹೆಂಡಿರ್ಯಾತಕ ಪ್ರೀತಿಯ ಬಗಿ ಹೆಂಗ ಹೇಳಬೇಡ ಶಿವನೇಲಿಗೆ ಗೌರಿಯ ಗೋಳೆ ಗೊಳಿಸಿ ಬಿಟ್ಟ ಹೇಳ ಕೇಳದೆ ತನ್ನ ಗಂಗೆಯ ಧರಿಸಿದ್ದ ಹೇಳಬೇಡ ಶಿವನೇಲಿಗೆ ಗೌರಿಯ ಗೋಳೆ ಗೊಳಿಸಿ ಬಿಟ್ಟ ಹೇಳ ಕೇಳದೆ ತನ್ನ ಜಟೆಯೊಳು ಗಂಗೆಯ ಧರಿಸಿದ್ದ ಆ ದೇವನದಂಥ ದೊಡ್ಡಸಿಗೆ ಬಿಡು ನನ್ನ ದೊರೆ ಮ್ಯಾಲ ಕೃಷ್ಣನದಂತೂ ನೋಡು ಎಷ್ಟು ಹೆಂಡಿರವಾಗ ಒಬ್ಬರಿಗಿಂತ ಹೆಚ್ಚು ಜನ ಹಿಡಿಸಿತ ಹೃದಯದಾಗ ಕೃಷ್ಣನದೆಂತೂ ಕೆಟ್ಟತನವ ನೋಡು ಎಷ್ಟು ಹೆಂಡಿರವಗ ಒಬ್ಬರಿಗಿಂತ ಹೆಚ್ಚು ಜನ ಹಿಡಿಸಿತ ಹೃದಯದಾಗ ಆ ದೇವನದಂಥ ಸದಸ್ಸಿಗೆ ಬಿಡು ನನ್ನ ದರ ಮ್ಯಾಲ ನನ್ನ ಹೊರತು ಇನ್ನೊಂದು ಹೆಣ್ಣ ಮ್ಯಾಲೆಲ್ಲ ಇವಾಗ ಕ್ಯಾಲ ನನ್ನ ಹೊರತು ಇನ್ನೊಂದು ಹೆಣ್ಣ ಮ್ಯಾಲೆಲ್ಲ ಇವಾಗ ಖ್ಯಾಲ